ರೊಕ್ಕ ಎರಟಕ್ಕೂ ದುಃಖ ಕಾಣಕ್ಕ ರೊಕ್ಕ ಎರಟಕ್ಕೂ ದುಃಖ ಕಾಣಕ್ಕ ಮಕ್ಕಳ ಮರಿಗಳ ಮಾಡೋದು ರೊಕ್ಕ ತರಕಾರಿ ತುಪ್ಪವ ಸವೆಸೋದು ರೊಕ್ಕ ಮಕ್ಕಳ ಮರಿಗಳ ಮಾಡೋದು ರೊಕ್ಕ ತರಕಾರಿ ತುಪ್ಪವ ಸವೆಸೋದು ರೊಕ್ಕ ಕಕ್ಕುಲತೆಯನ್ನು ತಿಳಿಸೋದು ರೊಕ್ಕ ಪಕ್ಕನೆ ಹೋದರೆ ಘಾತ ಕಾಣಕ್ಕ ಕುಕ್ಕುಲತೆಯನ್ನು ಬಿಡಿಸೋದು ರೊಕ್ಕ ಪಕ್ಕನೆ ಹೋದರೆ ಘಾತ ಕಾಣಕ್ಕ ರೊಕ್ಕ ಎರಡಕ್ಕೂ ದುಃಖ ಕಾಣಕ್ಕ ನೆಂಟರ ಇಷ್ಟರ ಮರೆಸೋದು ರೊಕ್ಕ ಕಂಟಕಗಳ ಪರಿಹರಿಸೋದು ರೊಕ್ಕ ನೆಂಟರ ಇಷ್ಟರ ಮರೆಸೋದು ರೆಕ್ಕ ಕಂಟಕಗಳ ಪರಿಹರಿಸೋದು ರೊಕ್ಕ ಗಂಟು ಕಟ್ಟಲಿಕ್ಕೆ ಕಲಿಸೋದು ರೊಕ್ಕ ತುಂಟಾತನಗಳ ಬಲಿಸೋದು ರೊಕ್ಕ ರೊಕ್ಕ ಎರಡಕ್ಕೂ ದುಃಖ ಕಾಣಕ್ಕ ಇಲ್ಲದ ಗುಣಗಳ ತರಿಸೋದು ರೊಕ್ಕ ಸಲ್ಲಾದ ನಾಣ್ಯವ ನಡೆಸೋದು ರೊಕ್ಕ ಬೆಲ್ಲಕ್ಕಿಂತ ಬಹು ಸವಿಯಾದ ರೊಕ್ಕ ಇಲ್ಲದಿರಲು ಬಹು ದುಃಖ ಕಾಣಕ್ಕ ರೊಕ್ಕ ಎರಡಕ್ಕೂ ದುಃಖ ಕಾಣಕ್ಕ ಉಂಟಾದ ಗುಣಗಳ ಮರೆಸೋದು ರೊಕ್ಕ ಬಂಟಾರನೆಲ್ಲಾರ ಬರಿಸೋದು ರೊಕ್ಕ ಸರಿಗೆ ಏನು ಗಳಿಸೋದು ರೊಕ್ಕ ಒಂಟೆ ಕುದುರೆ ಆನೆ ತರಿಸೋದು ರೊಕ್ಕ ರೊಕ್ಕ ಎರಡಕ್ಕೂ ದುಃಖ ಕಾಣಕ್ಕ ವಿದ್ಯಾದ ಮನುಜರ ಕರೆಸೋದು ರೊಕ್ಕ ಹೊಂದಿದ ಜನರನ್ನು ಬಿಡಿಸೋದು ರೊಕ್ಕ ಮುದ್ದು ಪುರದರ ವಿಠಲನ ಮರೆಸುವ ಬಿದ್ದೋಗೋ ರೊಕ್ಕವ ಸುಡು ನೀನಕ್ಕ ಮುದ್ದು ಪುರಂದರ ವಿಠಲನ ಮರೆಸುವ ಬಿದ್ದೋಗೋ ರೊಕ್ಕವ ಸುಡು ನೀನಕ್ಕ ರೊಕ್ಕ ಎರಡಕ್ಕೂ ದುಃಖ ಕಾಣಕ್ಕ ರೊಕ್ಕ ಎರಡಕ್ಕೂ ದುಃಖ ಕಾಣಕ್ಕ